ಸತಿಗಳ ಗುಣ ಮಾರುತಿಗೆ ಧೀರ ಶ್ರೀರಾಮರ ಬಂಟನಿಗೆ ಲಂಘಿಸಿ ಲಂಕೆಯ ದಾಟುತ್ತಲೀ ಉಂಗುರ ಸೀತೆಗೆ ತೋರುತ್ತಲೀ ಭೃಂಗಿಸಿ ರಾವಣನ್ನೆನುತ್ತಲೀ ಮಂಗಳ ಮೂರುತಿ ನಮಿಸುತ್ತಲೀ ಆರತಿ ಬೆಳಗೋಣ ಮಾರುತಿಗೆ ಧೀರ ಅಮರ ಗಂಟನಿಗೆ ಹೊಟ್ಟೆಗೆ ಹನ್ನನು ಕೀಳುತ್ತಲಿ ತಟ್ಟನೆ ಮರಗಳ ಮುರಿಯುತ್ತಲೇ ದೃಷ್ಟಿಸಿ ಸೀತೆಯ ಮುಖ ನೋಡುತ್ತಲೇ ತುಟ್ಟನು ಲಂಕೆಯ ಕೋಪದಲ್ಲಿ ರಮರಿಗೆ ಸುದ್ದಿ ಹೇಳುತ್ತಲೇ ಪ್ರೇಮದಿಂದೆ ತುವೆ ಕಟ್ಟುತ್ತಲೇ ಸ್ವಾಮಿ ಕಾರ್ಯವ ಜಯಿಸುತ್ತಲೀ ರಾಮರ ಬಾಣದಿಂದ ತೆಯುತ್ತಲೀ ಆರುತಿ ಬೆಳಗೋಣ ಮಾರುತಿಗೆ ಧೀರ ಶ್ರೀರಾಮರ ಬಂಟನಿಗೆ ಧೀರ ಶ್ರೀರಾಮರ